Unit 9 Lesson number 30 ಊರಿಂದ ಯಾವಾಗ ಬಂದ್ರಿ ಮಾವ ಯಾವಾಗ ಬಂದ್ರಿ ಮಾವ ನಾವು ಮಧ್ಯಾಹ್ನ ಮೂರು ಗಂಟೆಗೆ ಬಂದೆವು ನಾವು ಮಧ್ಯಾಹ್ನ ಮೂರು ಗಂಟೆಗೆ ಬಂದೆವು ನೀನ್ ಬರೋದು ಯಾಕಿಷ್ಟ ಆಯ್ತು ನೀನ್ ಬರೋದು ಯಾಕಿಷ್ಟ ತಡ ಆಯ್ತು ನಮ್ಗಿವತ್ತು ಫ್ಯಾಕಲ್ಟಿ ಮೀಟಿಂಗ್ ಇತ್ತು ನಮ್ಗಿವತ್ತು ಫ್ಯಾಕಲ್ಟಿ ಮೀಟಿಂಗ್ ಇತ್ತು ಆಮೇಲೆ ನನ್ನ ಸ್ನೇಹಿತ ರವಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಆಮೇಲೆ ನನ್ನ ಸ್ನೇಹಿತ ರವಿ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿಗೆ ಹೋದೆ ಬರೋ ತಡ ಆಯ್ತು ಅಲ್ಲಿಗೆ ಹೋದೆ ಬರೋ ತಡ ಆಯ್ತು ಊರಿಂದ ನನ್ನ ಜೊತೆ ನಿನ್ನಾಜ್ಞೆನೂ ಬಂದಳು ಊರಿಂದ ನನ್ನ ಜೊತೆ ನಿನ್ನ ನಾದ್ನಿನೂ ಬಂದಳು ಅವಳಿಗೆ ಕೃಷ್ಣರಾಜ ಸಾಗರ ನೋಡಬೇಕು ಅಂತ ಆಸೆ ಅವಳಿಗೆ ಕೃಷ್ಣರಾಜ್ ಸಾಗರ ನೋಡಬೇಕು ಅಂತ ಆಸೆ ಆಗ್ಲಿ ಅದಕ್ಕೇನು ಆಗ್ಲಿ ಅದಕ್ಕೇನು ನಾಡಿದ್ ಭಾನುವಾರ ಎಲ್ಲ ಹೋಗೋಣ ನಾಡಿದ್ ಭಾನುವಾರ ಎಲ್ಲ ಹೋಗೋಣ ಇದೇನ್ ಮಾಧು ಮೈಸೂರಲ್ಲಿ ಇಷ್ಟು ಸೆಖೆ ಇದೇನ್ ಮಾಧು ಮೈಸೂರಲ್ಲಿ ಇಷ್ಟು ಸೆಖೆ ಒಳಗೆ ಕೂರೋಕೆ ಆಗಲ್ಲ ಬಾ ಹೊರಗೆ ವರಾಂಡದಲ್ಲಿ ಕೂತ್ಕೊಳ್ಳೋಣ ಒಳಗ್ ಕೂರೋಕೆ ಆಗಲ್ಲ ಬಾ ಹೊರಗೆ ವರಾಂಡದಲ್ಲಿ ಕೂತ್ಕೊಳ್ಳೋಣ ಹೌದು ಮಾವ ಹೌದು ಮಾವ ಈ ವರ್ಷ ಮೈಸೂರು ಮದ್ರಾಸ್ನಾಗೆ ಇದೆ ಈ ವರ್ಷ ಮೈಸೂರು ಮದ್ರಾಸ್ನಾಗೆ ಇದೆ ಎಲ್ಲೆಲ್ಲೂ ಧಗೆ ಎಲ್ಲೆಲ್ಲೂ ಧಗೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಒಳಗಡೆ ಅಸಾಧ್ಯ ಸೆಕೆ ಒಳಗಡೆ ಅಸಾಧ್ಯ ಸೆಕೆ ಹೌದೌದು ಈಗ ಸ್ವಲ್ಪ ದೇಹಕ್ಕೆ ತಂಪಾಯ್ತು ಹೌದೌದು ಈಗ ಸ್ವಲ್ಪ ದೇಹಕ್ಕೆ ತಂಪಾಯ್ತು ಮಾವ ಅರುಣಂದು ಕಿರಣಂದು ಮದುವೆ ಮಾಡಬೇಕು ಅಂತ ಇದ್ರಲ್ಲ ಏನಾಯ್ತು ಮಾವ ಅರ್ಣಂದು ಕಿರಣಂದು ಮದುವೆ ಮಾಡ್ಬೇಕು ಅಂತ ಇದ್ರಲ್ಲ ಏನಾಯ್ತು ಇಬ್ರು ಈ ವರ್ಷ ಮದುವೆ ಬೇಡ ಅಂದ್ರು ಇಬ್ರು ಈ ವರ್ಷ ಮದುವೆ ಬೇಡ ಅಂದ್ರು ಆದ್ರಿಂದ ಆ ವಿಚಾರ ಕೈ ಬಿಡ್ಬೇಕಾಯ್ತು ಆದ್ರಿಂದ ಆ ವಿಚಾರ ಕೈ ಬಿಡಬೇಕಾಯ್ತು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಈಗೇನ್ ಅವಸರ ಈಗೇನ್ ಅವಸರ ಅರುಣಂಗೆ ಇನ್ನು ರಜಾ ಇದೆ ಅಲ್ವಾ ಅರುಣಂಗೆ ಇನ್ನೂ ರಜಾ ಇದೆ ಅಲ್ವಾ ಅವನಿನ್ನೂ ಎಷ್ಟು ದಿನ ಇರ್ತಾನಿಲ್ಲಿ ಅವನಿನ್ನೂ ಎಷ್ಟ್ ದಿನ ಇರ್ತಾನಿಲ್ಲಿ ಅಯ್ಯೋ ಅವನೆಲ್ಲಿ ಅಯ್ಯೋ ಅವನೆಲ್ಲಿ ಹದಿನೈದು ದಿವಸ ಮಾತ್ರ ಊರಲ್ಲಿದ್ದ ಹದಿನೈದು ದಿವಸ ಮಾತ್ರ ಊರಲ್ಲಿದ್ದ ಆಗ್ಲೇ ಮೊನ್ನೆನೇ ಬೊಂಬೈಗೆ ಹೋದ ಆಗ್ಲೇ ಮೊನ್ನೆನೇ ಬೊಂಬೈಗೆ ಹೋದ ಜೊತೆಯಲ್ಲಿ ಒಂದೆರಡು ತಿಂಗಳು ಇರ್ತೀನಿ ಅಂತ ನಿಮ್ಮ ಅತ್ತೇನೂ ಹೋದ್ರು ಜೊತೆಯಲ್ಲಿ ಒಂದೆರಡು ತಿಂಗಳು ಇರ್ತೀನಿ ಅಂತ ನಿಮ್ಮ ಅತ್ತೇನೂ ಹೋದ್ರು ಏ ಅರ್ಪಿತಾ ಏ ಅರ್ಪಿತಾ ಗೇಟಿಂದೊಳಗೆ ಎರಡು ಹಸುಗಳು ಬಂದು. ಗೇಟಿಂದ ಒಳಗೆ ಎರಡು ಹಸುಗಳು ಬಂದ್ವು ಗಿಡ ತಿನ್ನುತ್ತವೆ ಓಡಿಸುವ ಗಿಡ ತಿನ್ನುತ್ತವೆ ಓಡಿಸುವ ಅವಳ ಕೈಲಿ ಆಗತ್ತೆ ನೀವೇ ಓಡಿಸಿ ಅವಳ ಕೈಲಿ ಎಲ್ಲಾಗತ್ತೆ ನೀವೇ ಓಡಿಸಿ ಎಲ್ಲಪ್ಪಾಜಿ ಹಸು ಎಲ್ಲಪ್ಪಾಜಿ ಹಸು ನೀನ್ ತಡವಾಗಿ ಬಂದೆ ಅಮ್ಮ ನೀನ್ ತಡವಾಗಿ ಬಂದೆ ಅಮ್ಮ ಹಸುನ ನಿಮ್ಮ ಅಪ್ಪಾಜಿನೇ ಹೊಡೆದ್ರು ಹಸುನ ನಿಮ್ಮ ಅಪ್ಪಾಜಿನೇ ಹೊಡೆದ್ರು ಡ್ರಿಲ್ಸ್ ಬಿಲ್ಡಪ್ ಡ್ರಿಲ್ ಮಾಡೆಲ್ ಹೋದರು ಬೆಂಗಳೂರಿಗೆ ಹೋದರು ಅತ್ತೆ ಬೆಂಗಳೂರಿಗೆ ಹೋದರು ನಮ್ಮ ಅತ್ತೆ ಬೆಂಗಳೂರಿಗೆ ಹೋದರು ಬೆಳಿಗ್ಗೆ ನಮ್ಮ ಅತ್ತೆ ಬೆಂಗಳೂರಿಗೆ ಹೋದರು ಇವತ್ತು ಬೆಳಗ್ಗೆ ನಮ್ಮ ಅತ್ತೆ ಬೆಂಗಳೂರಿಗೆ ಹೋದರು ನೌ ಬಿಲ್ಡಪ್ ಬಂದನು ಬೆಂಗಳೂರಿಂದ ಬಂದನು ಹೋದ ವಾರ ಬೆಂಗಳೂರಿಂದ ಬಂದನು ತಮ್ಮ ಹೋದವಾರ ಬೆಂಗಳೂರಿಂದ ಬಂದನು ನನ್ನ ತಮ್ಮ ಹೋದವಾರ ಬೆಂಗಳೂರಿಂದ ಬಂದನು ತಂದೆವು ಉಪ್ಪಿನಕಾಯಿ ತಂದೆವು ಒಳ್ಳೆಯ ಉಪ್ಪಿನಕಾಯಿ ತಂದೆವು ಪುಣೆಯಿಂದ ಒಳ್ಳೆ ಉಪ್ಪಿನಕಾಯಿ ತಂದೆವು ನಾವು ಪುಣೆಯಿಂದ ಒಳ್ಳೆಯ ಉಪ್ಪಿನಕಾಯಿ ತಂದೆವು ಇದ್ದಳು ಆಫೀಸಿನಲ್ಲಿ ಇದ್ದಳು ಸಾಯಂಕಾಲ ಆಫೀಸಿನಲ್ಲಿ ಇದ್ದಳು ನಿನ್ನೆ ಸಾಯಂಕಾಲ ಆಫೀಸಿನಲ್ಲಿ ಇದ್ದಳು ಸಹನಾ ನಿನ್ನೆ ಸಾಯಂಕಾಲ ಆಫೀಸಿನಲ್ಲಿ ಇದ್ದಳು ಹೊಡೆದೆ ಕೋಲಿಂದ ಹೊಡೆದೆ ಆ ನಾಯಿಯನ್ನು ಕೋಲಿಂದ ಹೊಡೆದೆ ನಾನು ಆ ನಾಯಿಯನ್ನು ಕೋಲಿಂದ ಹೊಡೆದೆ ಹೋದವು ನೋಡೋದಕ್ಕೆ ಹೋದವು ಝೂ ನೋಡುವುದಕ್ಕೆ ಹೋದವು ಮಕ್ಕಳು ಜೂ ನೋಡೋದಕ್ಕೆ ಹೋದವು ಮಾಡಲ್ ಅಂದರು ಅಂತ ಅಂದರು ಬರ್ತೀನಿ ಅಂತ ಅಂದರು ಮನೆಗೆ ಬರ್ತೀನಿ ಅಂತ ಅಂದರು ನಮ್ಮ ಮನೆಗೆ ಬರ್ತೀನಿ ಅಂತ ಅಂದರು ಮೇಷ್ಟ್ರು ನಮ್ಮ ಮನೆಗೆ ಬರ್ತೀನಿ ಅಂತ ಅಂದರು ನಾವು ಬಿಲ್ಡಪ್ ಹೋದರು ಅಂತ ಹೋದರು ಹೋಗ್ತೀನಿ ಅಂತ ಹೋದರು ಆಫೀಸಿಗೆ ಹೋಗ್ತೀನಿ ಅಂತ ಹೋದರು ರಾಮರಾಯರು ಆಫೀಸಿಗೆ ಹೋಗ್ತೀನಿ ಅಂತ ಹೋದರು ಅಂದೆ ಅಂತ ಅಂದೆ ತರ್ತೀನಿ ಅಂತ ಅಂದೆ ಸಿಲ್ಕ್ ಸೀರೆ ತರ್ತೀನಿ ಅಂತ ಅಂದೆ ಬೆಂಗಳೂರಿಂದ ಸಿಲ್ಕ್ ಸೀರೆ ತರ್ತೀನಿ ಅಂತ ಅಂದೆ ನಾನು ಬೆಂಗಳೂರಿಂದ ಸಿಲ್ಕ್ ಸೀರೆ ತರ್ತೀನಿ ಅಂತ ಅಂದೆ ಹೊಡೆದಳು ಅಂತ ಹೊಡೆದಳು ಅಳ್ತೀಯ ಅಂತ ಹೊಡೆದಳು ಮಗುವಿಗೆ ಅಳ್ತೀಯ ಅಂತ ಹೊಡೆದಳು ಅವಳು ಮಗುವಿಗೆ ಅಳ್ತೀಯ ಅಂತ ಹೊಡೆದಳು ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ಅವನು ಊರಿಗೆ ಬರ್ತಾನೆ ಅವನು ಊರಿಗೆ ಬಂದ ನಾವು ಟ್ರಾನ್ಸ್ಫಾರ್ಮ್ ಅವನು ಮನೆಯಲ್ಲಿ ಇದ್ದಾನೆ ಅವನು ಮನೆಯಲ್ಲಿ ಇದ್ದ ಶೀಲಾ ಬೆಂಗಳೂರಿಗೆ ಹೋಗ್ತಾರೆ ಶೀಲಾ ಬೆಂಗಳೂರಿಗೆ ಹೋದರು ಅವರು ಬರೋದು ತಡ ಆಗತ್ತೆ ಅವರು ಬರೋದು ತಡ ಆಯಿತು ಜವಾನ ಕಿಟಕಿ ತೆಗೆಯುತ್ತಾನೆ ಜವಾನ ಕಿಟಕಿ ತೆಗೆದ ನೀವು ಊರಿಂದ ಏನು ತರ್ತೀರಿ ನೀವು ಊರಿಂದ ಏನು ತಂದಿರಿ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ಅವನು ಬೆಳಿಗ್ಗೆ ಊರಿಗೆ ಹೋದ ಅವರು ಬೆಳಗ್ಗೆ ಊರಿಗೆ ಹೋದರು ನೌ ಸಬ್ಸ್ಟಿಟ್ಯೂಟ್ ನಾವು ನಮಗೆ ಊಟ ಬೇಡ ಅಂದೆವು ಅವರು ಅವರು ನಮಗೆ ಊಟ ಬೇಡ ಅಂದರು ಅವನು ಮನೆಯಲ್ಲಿ ಇದ್ದ ಅವಳು ಅವಳು ಮನೆಯಲ್ಲಿ ಇದ್ದಳು ರವಿ ರಮೇಶನನ್ನು ಹೊಡೆದ ಉಷಾ ಉಷಾ ರಮೇಶನನ್ನು ಹೊಡೆದಳು ನೀನು ಯಾಕೆ ಕಿಟಕಿ ತೆಗೆದೆ ನೀವು ನೀವು ಯಾಕೆ ಕಿಟಕಿ ತೆಗೆದಿರಿ ನಾನು ನಿನ್ನೆ ಸಾಯಂಕಾಲ ಸಿನಿಮಾಕ್ಕೆ ಹೋದೆ ನಾವು ನಾವು ನಿನ್ನೆ ಸಾಯಂಕಾಲ ಸಿನಿಮಾಕ್ಕೆ ಹೋದೆವು